ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ರಥೋತ್ಸವ ತೆಪ್ಪೋತ್ಸವ ಸಂಸಾರ ಸಮುದ್ರದಿಂದ ದಾಟಲಿಕ್ಕೆ ನೌಕೆ ಅಂದರೆ ಈ ಶರೀರ ಅಂತೆಲ್ಲ ನಾನಾ ರೀತಿಯಾಗಿರ್ತಕ್ಕಂಥ ಚಿಂತನ ಕ್ರಮಗಳನ್ನೆಲ್ಲ ತಿಳಿಸಿ ಈ ಪದ್ಯದಲ್ಲಿ ಜಗತ್ತಿನಲ್ಲಿರ್ತಕ್ಕಂಥ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಎಲ್ಲ ವಸ್ತುಗಳು ಭೋಗಗಳು ಕೂಡ ಪರಮಾತ್ಮನಿಗೆ ಪೂಜೆಯನ್ನು ಅನುಸಂಧಾನದಿಂದ ಅರ್ಪಣೆ ಮಾಡಬೇಕು ಅಂತ ತಿಳಿಸ್ತಾರೆ ಆಪಣಾಲಯಗತ ಪದಾರ್ಥವು ಸ್ತ್ರೀ ಪುರುಷರುಗಳಿಂದ್ರಿಯಗಳಲ್ಲಿ ದೀಪ ಪಾವಕರೊಳಗಿಡುವ ತೈಲಾದಿ ದ್ರವ್ಯಗಳು ಆ ಪರುಷಗವದಾನವೆಂದು ಪದೇ ಪದೇ ಮರೆಯದಲ್ಲಿ ಸ್ಮರಿಸುತ್ತ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ ಆ ಪುರುಷಗೆ ಅವಧಾನವೆಂದು ಆ ಅವಧಾನವೆಂದು ಎರಡು ಪಾಠ ಇದೆ ಎರಡು ಸರಿನೇ ಆಪಣ ಅಂದರೆ ಅಂಗಡಿ ಗತ ಅಂದರೆ ಅಂಗಡಿಯಲ್ಲಿರ್ತಕ್ಕಂಥ ಪದಾರ್ಥಗಳು ಆಲಯ ಅಂದರೆ ಮನೆ ಆಲಯ ಗತ ಅಂದರೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಅದೇ ರೀತಿಯಾಗಿ ಸ್ತ್ರೀ ಪುರುಷರುಗಳ ಇಂದ್ರಿಯಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಅಥವಾ ಭೋಗ ಮಾಡ್ತಕ್ಕಂಥ ಎಲ್ಲ ಭೋಗ ಪದಾರ್ಥಗಳು ಹೀಗೆಲ್ಲವೂ ಕೂಡ ಭಗವಂತನ ಪೂಜೆಗೆ ಉಪಯುಕ್ತವಾಗುವಂಥದ್ದು ಅಂತ ಚಿಂತನೆಯನ್ನು ಮಾಡಬೇಕು ಅಂತ ಗೀತೆ ಒಳಗೆ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ ಧರ್ಮ ಅವಿರುದ್ಧೋ ಕಾಮೋಸ್ಮಿ ಭರತರ್ಷಭ ಧರ್ಮಕ್ಕೆ ವಿರೋಧ ಬಾರದ ರೀತಿಯಲ್ಲಿ ವಿಷಯ ಪದಾರ್ಥವನ್ನು ಭಗವಂತನಿಗೆ ಸೇವನೆ ಮಾಡಿ ಅರ್ಪಣೆ ಮಾಡೋದಾದರೆ ಅಂತಹ ವಿಷಯ ಪದಾರ್ಥದಲ್ಲೂ ಕೂಡ ನನ್ನ ವಿಶೇಷವಾದ ವಿಭೂತಿ ರೂಪ ಇದೆ ಅಂತ ಇದು ಇಂದ್ರಿಯಗಳಲ್ಲಿ ಭಗವಂತನ ಪ್ರೀತಿಗಾಗಿ ಹೋಮ ಮಾಡ್ತಕ್ಕಂಥ ಒಂದು ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆ ಆಪಣ ಅಂದರೆ ಅಂಗಡಿ ಅಂತ ಮಾರಾಟ ಮಳಿಗೆಗಳು ಅಂತ ಹೇಳ್ತೀವಲ್ಲ ಅದು ಅಲ್ಲಿರ್ತಕ್ಕಂಥ ಪದಾರ್ಥಗಳಲ್ಲೂ ಕೂಡ ಭಗವಂತನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ರೂಪ ಇರೋದ್ರಿಂದನೇ ಆ ಪದಾರ್ಥಗಳಿಗೆ ವೈಶಿಷ್ಟ್ಯ ಶ್ರೇಷ್ಠತೆ ಇತ್ಯಾದಿ ಎಲ್ಲ ಬರೋದು ಆದ್ದರಿಂದ ಅದೇ ರೀತಿಯಾಗಿ ಮನೆಗಳಲ್ಲಿರ್ತಕ್ಕಂಥ ಪದಾರ್ಥಗಳಲ್ಲೂ ಕೂಡ ಆ ಭಗವಂತನ ವಿಭೂತಿ ರೂಪದಿಂದನೇ ಆ ಪದಾರ್ಥಗಳಿಗೆ ಮಹತ್ವ ಅಂತ ಬಂದಿರೋದು ಅದೇ ರೀತಿಯಾಗಿ ಸ್ತ್ರೀ ಪುರುಷರುಗಳ ಇಂದ್ರಿಯಗಳಲ್ಲಿ ಸ್ತ್ರೀಯರು ಪುರುಷರು ಎಲ್ಲ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ತಮ್ಮ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳಿಂದ ತಮಗೆ ಬೇಕಾಗಿರ್ತಕ್ಕಂಥ ವಿಷಯಭೋಗಗಳನ್ನು ಮಾಡ್ತಾರೆ ಕಣ್ಣು ಕಿವಿ ಮೂಗು ಹೀಗೆ ಪಂಚ ಜ್ಞಾನೇಂದ್ರಿಯಗಳಿಂದ ಪ್ರಿಯವಾಗಿರ್ತಕ್ಕಂಥ ವಸ್ತ್ರಾಭರಣಗಳನ್ನು ನೋಡ್ತಾರೆ ಹಾಕೋತಾರೆ ಆನಂದ ಅನುಭವಿಸ್ತಾರೆ ಕಿವಿಯಿಂದ ನಾನಾ ರೀತಿಯಾಗಿರ್ತಕ್ಕಂಥ ಗೀತ ಮಾಧುರ್ಯವನ್ನು ಆಲಿಸ್ತಾರೆ ಹೀಗೆ ಆಯಾ ಇಂದ್ರಿಯಗಳಿಂದ ಏನೇನು ಭೋಗ ಮಾಡ್ತಾರೋ ಅಲ್ಲೆಲ್ಲ ಭಗವಂತನ ವಿಭೂತಿ ರೂಪ ಇರೋದರಿಂದ ವಸ್ತುಗಳಿಗೆ ಒಂದು ಶ್ರೇಷ್ಠತೆ ಆಕರ್ಷಕ ರೂಪ ಅನ್ನೋದು ಬಂದಿರೋದು ಭಗವಂತನೇ ನಮ್ಮಲ್ಲಿ ನಿಂತು ಬಿಂಬರೂಪಿಯಾಗಿ ಆ ವಿಷಯಕ್ಕೂ ವಸ್ತುಗೂ ಸನ್ನಿಕರ್ಷ ಉಂಟಾಗುವಂತೆ ಮಾಡಿ ನಮಗೆ ಆ ಪದಾರ್ಥಗಳಲ್ಲಿ ಅಭಿರುಚಿಯನ್ನು ಹುಟ್ಟಿಸೋದು ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಹೀಗೆ ಭಗವಂತನ ಪ್ರೇರಣೆಯಿಂದ ಭಗವಂತನ ಅನುಗ್ರಹದಿಂದನೇ ನಮಗೆ ವಿಷಯ ಪದಾರ್ಥಗಳ ಭೋಗ ಸಾಧ್ಯ ಆಗಿರೋದು ಆ ಪದಾರ್ಥಗಳಲ್ಲೂ ಭಗವಂತನ ವಿಶಿಷ್ಟ ರೂಪ ಜೀವರ ಇಂದ್ರಿಯಗಳಲ್ಲೂ ಭಗವಂತನ ವಿಶೇಷ ವಿಭೂತಿ ರೂಪ ಇರೋದರಿಂದ ಭೋಗ ಸಾಮರ್ಥ್ಯ ಇತ್ಯಾದಿ ಎಲ್ಲ ಬಂದಿರೋದು ಅಂತ ಚಿಂತನೆ ಮಾಡಿ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಅದೇ ರೀತಿಯಾಗಿ ದೀಪ ಪಾವಕರೊಳಗಿಡುವ ತೈಲಾದಿ ದ್ರವ್ಯಗಳು ಅಂತ ದೀಪಕ್ಕೆ ಎಣ್ಣೆ ಬೇಕು ಪಾವಕ ಅಂದರೆ ಅಗ್ನಿ ಅಗ್ನಿಯಲ್ಲಿ ಹಾಕ್ತಕ್ಕಂಥ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕ್ತೀವಿ ಅಗ್ನಿಗೆ ಪಾವಕ ಅಂದರೆ ಅಗ್ನಿ ಅಗ್ನಿಗೆ ತುಪ್ಪ ಹಾಕ್ತೀವಿ ಸಮಿತ್ ಹಾಕ್ತೀವಿ ಹೀಗೆ ದೇವರ ಪೂಜೆ ಎಂದಾಗ ಅಲ್ಲಿ ಮಂತ್ರೋಕ್ತವಾಗಿ ಮಂತ್ರ ಉಚ್ಚಾರಣ ಸಹಿತವಾಗಿ ದೀಪವನ್ನು ಪ್ರಜ್ವಲನ ಮಾಡೋದು ಯಜ್ಞದಲ್ಲಿ ಮಂತ್ರಪೂರ್ವಕವಾಗಿ ಅರಣಿ ಮತವನ್ನವನ್ನು ಮಾಡಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡೋದು ಹೀಗೆ ಎಣ್ಣೆ ತುಪ್ಪ ಸಮಿತ್ತು ಏನು ಯಜ್ಞದಲ್ಲಿ ಉಪಯೋಗ ಮಾಡ್ತೀವೋ ಅಥವಾ ದೇವರ ಪೂಜೆಯಲ್ಲಿ ಉಪಯೋಗ ಮಾಡ್ತೀವೋ ಆ ದೀಪಕ್ಕೆ ಪ್ರಜ್ವಲನ ಕೊಡುವಂಥ ಶಕ್ತಿ ಅಗ್ನಿಗೆ ಹವಿಸನ್ನು ಭೋಗ ಮಾಡುವಂಥ ಸಾಮರ್ಥ್ಯ ಇದೆಲ್ಲ ಕೊಟ್ಟಿರೋದು ಅಂದರೆ ಭಗವಂತನೇ ಅಗ್ನಿಯಂತರ್ಗತನಾಗಿ ಇದ್ದು ಅಗ್ನಿಗೆ ದಹನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಹೀಗೆ ಎಲ್ಲ ಎಲ್ಲ ವಸ್ತುಗಳಿಗೂ ಕೂಡ ಭಗವಂತನೇ ತನ್ನ ವಿಭೂತಿ ರೂಪವನ್ನು ಇಟ್ಟು ಆಯಾ ವಸ್ತುಗಳ ಗುಣಧರ್ಮವನ್ನು ಅಭಿವ್ಯಕ್ತಿ ಮಾಡ್ತಾನೆ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ನಂಥೇಳಿ ಅದೇ ರೀತಿಯಾಗಿ ಜೀವರ ಇಂದ್ರಿಯಗಳಲ್ಲೂ ಕೂಡ ಭಗವಂತನೇ ಇರ್ತಾನೆ ಭಗವಂತ ಇದ್ದು ಆ ಇಂದ್ರಿಯಗಳಿಗೆ ಬೇಕಾಗಿರ್ತಕ್ಕಂಥ ಗಂಧ ರಸ ರೂಪ ಸ್ಪರ್ಶ ಶಬ್ದ ಇವುಗಳ ಭೋಗ ಜೀವರಿಂದ ಸಾಧ್ಯ ಆಗುವಂತೆ ಇಂದ್ರಿಯಗಳಿಂದ ಸಾಧ್ಯ ಆಗುವಂತೆ ಮಾಡ್ತಕ್ಕಂಥವನು ಭಗವಂತ ಹೀಗೆ ಆ ಇಂದ್ರಿಯಗಳು ಚೈತನ್ಯದಿಂದ ಪ್ರಕಾಶಮಾನವಾಗಿ ಆ ಪದಾರ್ಥಗಳ ಭೋಗವನ್ನು ಮಾಡೋದಕ್ಕೆ ಭಗವಂತನ ಕಾರುಣ್ಯ ಭಗವಂತನ ಇರುವಿಕೆಯಿಂದ ಮಾತ್ರ ಸಾಧ್ಯ ಆಗಿರ್ತಕ್ಕಂಥದ್ದು ಆದ್ದರಿಂದ ಆ ಇಂದ್ರಿಯಗಳು ವಿಷಯ ಪದಾರ್ಥಗಳ ಭೋಗವನ್ನು ಅಪೇಕ್ಷೆ ಪಡ್ತಾರೆ ಇಲ್ಲ ಅಂದರೆ ಜಡಭೂತವಾಗಿರ್ತಕ್ಕಂಥ ಇಂದ್ರಿಯಗಳಲ್ಲಿ ಪರಮಾತ್ಮನ ಅಧಿಷ್ಠಾನ ಅಥವಾ ಸನ್ನಿಧಾನ ಇರಲಿಲ್ಲ ಅಂತಾದರೆ ಆ ಜಡಭೂತವಾಗಿರ್ತಕ್ಕಂಥ ಇಂದ್ರಿಯಗಳು ಏನೂ ಭೋಗ ಮಾಡಲಿಕ್ಕೂ ಸಾಧ್ಯ ಆಗಿಲ್ಲ ಭೋಗದ ಅಪೇಕ್ಷೆಯೂ ಕೂಡ ಬರ್ತಿರಲಿಲ್ಲ ಆದ್ದರಿಂದ ಭಗವಂತನೇ ನಮಗೆ ಆ ವಿಷಯ ವಸ್ತುಗಳ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಅದನ್ನು ಭೋಗ ಮಾಡುವ ಸಾಮರ್ಥ್ಯಗಳನ್ನು ಸ್ತ್ರೀ ಪುರುಷರ ಇಂದ್ರಿಯಗಳಲ್ಲಿ ತಾನಿದ್ದು ಆ ಶಕ್ತಿಯನ್ನು ಸಾಮರ್ಥ್ಯವನ್ನು ಕೊಟ್ಟು ವಿಷಯಕ್ಕೂ ವಸ್ತುವಿಗೂ ಸನ್ನಿಕರ್ಷ ಸಂಪರ್ಕ ಇದನ್ನು ಉಂಟು ಮಾಡೋನು ಕೂಡ ಭಗವಂತನೇ ಆದ್ದರಿಂದ ಆ ಇಂದ್ರಿಯಗಳು ಆ ವಿಷಯ ಭೋಗದಿಂದ ಚೈತನ್ಯ ಅಂದರೆ ಒಳ್ಳೆ ಪ್ರಕಾಶಮಾನವಾಗಿ ಉದಾಹರಣೆಗೆ ಸುಂದರವಾದ ವಸ್ತುವನ್ನು ನೋಡಿದರೆ ಕಣ್ಣು ಅರಳತ್ತೆ ಒಳ್ಳೆ ಘಮ ಘಮ ಪರಿಮಳವನ್ನು ಮೂಗು ಆಸ್ವಾದನೆ ಮಾಡಿದರೆ ನಿರ್ಮಾಲ್ಯ ಇತ್ಯಾದಿ ಅಥವಾ ಸುಗಂಧ ಆಗ ಮನಸ್ಸಿನಲ್ಲಿ ಆನಂದ ಆಗುತ್ತೆ ಆ ಆನಂದ ಕಣ್ಣಿನಲ್ಲಿ ಅಭಿವ್ಯಕ್ತಿ ಆಗೋದು ಇದೆಲ್ಲ ಮಾಡ್ತಕ್ಕಂಥವನು ಭಗವಂತನೇ ಅದಕ್ಕೆ ಗೀತೆಯಲ್ಲಿ ಕೃಷ್ಣ ತಿಳಿಸಿದಂತೆ ಧರ್ಮಕ್ಕೆ ವಿಹಿತವಾಗಿದ್ದನ್ನು ಧರ್ಮದಲ್ಲಿ ಇರ್ತಕ್ಕಂಥದ್ದನ್ನು ಭೋಗ ಮಾಡಿದ್ರೆ ಅದರೊಳಗೆ ನನ್ನ ವಿಭೂತಿ ರೂಪ ಅನ್ನೋದಿರುತ್ತೆ ಅದನ್ನು ಬಿಟ್ಟು ನಿಷಿದ್ಧ ಪದಾರ್ಥಗಳ ಭೋಗ ಮಾಡಿದಾಗ ಈ ಅನುಸಂಧಾನ ಅನ್ನೋದು ಸರ್ವತ ಕೂಡೋದಿಲ್ಲ ಹಾಗಾಗಿ ವಿಷಯ ಪದಾರ್ಥಗಳ ಭೋಗವನ್ನು ಹೇಗೆ ಮಾಡಬೇಕು ಅಂದರೆ ಆ ಪರಮಗ ಅವಧಾನವೆಂದು ಅಂಥೇಳಿ ಅವಧಾನ ಅಂದರೆ ಯಜ್ಞಗಳಲ್ಲಿ ಹವಿಸ್ಸಿನ ದೊಡ್ಡ ಪಾತ್ರೆ ಇರುತ್ತೆ ಆಹುತಿಗಾಗಿ ಸ್ವಲ್ಪವನ್ನು ಎತ್ತಿ ಅದನ್ನು ಬೇರೆ ಕಡೆ ಒಂದು ತಟ್ಟೆಯಲ್ಲೋ ಪಾತ್ರೆಯಲ್ಲೋ ಬೇರ್ಪಡಿಸಿ ಇಟ್ಕೋತೀವಲ್ಲ ಅದಕ್ಕೆ ಅವಧಾನ ಅದಕ್ಕೆ ಅವಧಾನ ಅಂಥೇಳಿ ಹೀಗೆ ದೇವರ ಪೂಜೆಯೂ ಕೂಡ ಒಂದು ಯಜ್ಞ ಅದಕ್ಕೆ ಆ ಪರಮಗೆ ಅವಧಾನವೆಂದು ಪರಮ ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ನೈವೇದ್ಯ ಅವನಿಗೆ ಅರ್ಪಣೆಗಾಗಿ ಇದನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಮಾನಸ ಪೂಜೆಯಲ್ಲಿ ಈ ರೀತಿಯಾಗಿ ಜೀವ ಚಿಂತನೆಯನ್ನು ಮಾಡಬೇಕು ಆದ್ದರಿಂದ ಜೀವ ಯಾವುದೇ ವಿಷಯ ಪದಾರ್ಥವನ್ನು ಯಾವುದೇ ಇಂದ್ರಿಯರಿಂದ ಭೋಗ ಮಾಡುವ ಸಂದರ್ಭದಲ್ಲೂ ಕೂಡ ಆ ಪದಾರ್ಥಗಳ ಸೃಷ್ಟಿ ಆ ಪದಾರ್ಥಗಳ ಪ್ರಾಪ್ತಿ ಅದರಿಂದ ಸುಖ ಸಾಧನತ್ವದ ಸಿದ್ಧಿ ಈ ಮೂರೂ ಹಂತದಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನು ಪದೇ ಪದೇ ಮರೆಯದಲೆ ಸ್ಮರಿಸುತ್ತಾ ಇವತ್ತು ಒಂದು ಸಲ ಸ್ಮರಣೆ ಮಾಡಿದ್ವಿ ಭೋಗ ಮಾಡಿದ್ವಿ ಅಲ್ಲಿಗೆ ಮುಗೀತಾ ಅಂತ ಕೇಳಿದ್ರೆ ನಿರಂತರವಾಗಿ ಎಲ್ಲ ಇಂದ್ರಿಯಗಳು ಸುಷುಪ್ತಿ ಅವಸ್ಥೆಯನ್ನು ಬಿಟ್ಟರೆ ಇನ್ನೆಲ್ಲ ಅವಸ್ಥೆ ಒಳಗೂ ವಿಷಯ ಪದಾರ್ಥಗಳನ್ನು ಹುಡುಕ್ತಾನೇ ಇರುತ್ತೆ ಆದ್ದರಿಂದ ಪದೇ ಪದೇ ಮರೆಯದಲ್ಲಿ ಸ್ಮರಿಸುತ್ತಾ ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಿ ಅರ್ಪಣೆ ಮಾಡಬೇಕು ಈಗ ನಮಗೊಂದು ಸಂಶಯ ಬರ್ತಾ ಇದೆ ಜಗತ್ತಿನಲ್ಲಿ ಶರೀರವೂ ನಮ್ಮದಲ್ಲ ಶರೀರನೇ ನಮ್ಮದಲ್ಲ ಅಂತ ಆದಮೇಲೆ ಅದರಲ್ಲಿರ್ತಕ್ಕಂಥ ಇಂದ್ರಿಯಗಳು ನಮ್ಮದಲ್ಲ ವಿಷಯ ಪದಾರ್ಥಗಳಂತೂ ನಾವು ಸೃಷ್ಟಿ ಮಾಡುವ ಇಲ್ಲ ಸಂಗ್ರಹ ಮಾಡೋ ಯೋಗ್ಯತೆಯೂ ಇಲ್ಲ ಅವನದ್ದನ್ನೇ ಅವನಿಗೆ ಅರ್ಪಣೆ ಮಾಡೋದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಮಾನಸ ಪೂಜೆಯಲ್ಲಿ ಎಲ್ಲವನ್ನು ಕೂಡ ಅರ್ಪಣೆ ಮಾಡಲಿಕ್ಕೆ ಬರುತ್ತೆ ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ನಾವು ಅವನು ಕೊಟ್ಟಿದ್ದನ್ನು ಅವನಿಗೆ ಅರ್ಪಣೆ ಮಾಡಿದ್ರೆ ಲೋಕದ ಜನರಂತೆ ಪರಮಾತ್ಮ ಎಂದಿಗೂ ಸಿಟ್ಟಾಗಲ್ಲ ಬದಲಿಗೆ ಪರಮಾನುಗ್ರಹವನ್ನೇ ಮಾಡ್ತಾನೆ ಭಗವಂತ ತನ್ನ ವಿಭೂತಿ ರೂಪಗಳನ್ನು ತಾನೇ ಲೀಲೆಯಿಂದ ನಮ್ಮ ಪಂಚೇಂದ್ರಿಯಗಳಲ್ಲಿ ಇದ್ದು ಅನುಭವಿಸಿ ನಮಗೆ ಅನುಭವದ ಸುಖವನ್ನು ಪರಮಾತ್ಮ ನಮಗೆ ತಂದು ಕೊಡ್ತಾನೆ ಇದೇ ನೈವೇದ್ಯ ಸಮರ್ಪಣೆ ಅಂಥೇಳಿ ಆದರೆ ಜೀವಿ ಪದೇ ಪದೇ ಮರೆಯದಲ್ಲೇ ಸ್ಮರಿಸುತ್ತ ಮರೆಯದೆ ಹರಿವಿಸ್ಮರಣೆ ಅನ್ನೋದೇ ದೊಡ್ಡ ಅಪರಾಧ ಅದನ್ನು ಮಾಡದೆ ಭಗವಂತನನ್ನು ಸದಾ ಕಾಲ ಚಿಂತನಾದಿಗಳನ್ನು ಮಾಡಬೇಕು ತಾನು ಸಂಪಾದನೆ ಮಾಡಿರುವ ವಸ್ತು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಅಂಥೇಳಿ ಆ ರೀತಿಯಾಗಿ ಅಹಂಕಾರದಿಂದ ಮಾಡಿದ್ರೆ ಮಿಥ್ಯಾಜ್ಞಾನ ಆಗ್ತಾ ಇದೆ ಮಿಥ್ಯಾಜ್ಞಾನೇ ಚ ಮಿಥ್ಯಾಜ್ಞಾನೇನ ತಮಃ ಅಂತ ಮಿಥ್ಯಾಜ್ಞಾನದಿಂದ ತಮಸ್ಸಾಗ್ತಾ ಇದೆ ಆದ್ದರಿಂದ ಆ ರೀತಿಯಾಗಲ್ಲ ಅಹಂಕಾರ ಮಮಕಾರಗಳಿಗೆ ಅವಕಾಶವೇ ಇಲ್ಲ ಏಕೆಂದರೆ ಸೃಷ್ಟಿ ಮಾಡಿರೋದು ನಮ್ಮನ್ನು ಹಿಡಿದು ವಿಷಯ ಪದಾರ್ಥಗಳನ್ನು ಹಿಡಿದು ಜಗತ್ತಿನಲ್ಲಿ ಏನು ನೋಡ್ತೀವೋ ಸಕಲ ಜಡಚೇತನಗಳು ಕೂಡ ಪರಮಾತ್ಮನ ಅಚಿಂತ್ಯದ್ಭುತ ಸೃಷ್ಟಿ ಆದ್ದರಿಂದ ಪರಮಾತ್ಮರಿಗೆ ನಂದೇನಿದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತೇಳಿ ನೀನೇ ವಿಷಯಕ್ಕೂ ವಸ್ತುಗೂ ಇಂದ್ರಿಯಾದಿಗೂ ಇದ್ದು ಈ ಅನುಭೋಗವನ್ನು ತಂದುಕೊಡ್ತಕ್ಕಂಥವನೇ ನೀನೇ ಅಂಥೇಳಿ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಭಗವಂತ ಅದಕ್ಕೆ ಪ್ರೀತ್ಯಾಸ್ಪದನಾಗ್ತಾನೆ ಅದನ್ನು ಬಿಟ್ಟು ಅಹಂಕಾರ ಮಮಕಾರದಿಂದ ನಾವು ಚಿಂತನೆಯನ್ನು ಮಾಡಿ ವಸ್ತು ನನ್ನದು ಅಂತ ಅಭಿಮಾನದಿಂದ ಅಂದ್ಕೊಂಡ್ವಿ ಅಂತ ಆದರೆ ಅದು ಮಿಥ್ಯಾಜ್ಞಾನ ಅದರಿಂದ ಅಪಾಯಕಾರಿ ಅಂದರೆ ತಮಸ್ಸು ನಿತ್ಯ ದುಃಖವನ್ನು ಅನುಭವಿಸುವಂಥ ಸಂದರ್ಭ ಬರುತ್ತೆ ಅದಕ್ಕೆ ವಸ್ತು ನನ್ನದಲ್ಲ ನಾನು ಸಂಪಾದನೆ ಮಾಡಿಲ್ಲ ಈ ಶರೀರವೂ ನನ್ನದಲ್ಲ ಎಲ್ಲವೂ ನಿನ್ನದೇ ಅರ್ಪಣೆ ಮಾಡಿದರೆ ಆ ಪರಮ ಗವದಾನವೆಂದು ಈ ರೀತಿಯಾಗಿ ಚಿಂತನೆ ಮಾಡಿದರೆ ಜೀವನಿಗೆ ಧೈರ್ಯ ಅನ್ನೋದು ಬರುತ್ತೆ ನಿರ್ಭಯವಾಗಿ ಜಗತ್ತಿನಲ್ಲಿ ಅವನು ಸಂಚಾರವನ್ನು ಮಾಡ್ಬೋದು ಅದಕ್ಕೆ ಹೇಳ್ತಾರೆ ಭೂಪನಂದದಿ ಸಂಚರಿಸು ನಿರ್ಭಯರಿ ಸರ್ವತ್ರ ಭೂಪ ಅಂದರೆ ಭೂಮಿಯನ್ನು ಪಾಲನೆ ಮಾಡ್ತಕ್ಕಂಥ ಚಕ್ರವರ್ತಿಗೆ ಭೂಪ ಅಂತ ಕರೆಯೋದು ರಾಜನಂತೆ ನಿರ್ಭಯವಾಗಿ ಎಲ್ಲಿ ಬೇಕಾದರೂ ಸಂಚಾರ ಮಾಡು ಆ ಧೈರ್ಯ ಅನ್ನೋದು ಬರುತ್ತೆ ಪರಮಾತ್ಮನಿಗೆ ಎಲ್ಲವನ್ನು ಇಟ್ಟು ಅದನ್ನು ನೀನೇ ನನಗೆ ಕೊಟ್ಟಿದೆಯಾ ಆ ಪದಾರ್ಥಗಳಲ್ಲೂ ನೀನಿದೆಯಾ ತರ್ಪಕ ಶಕ್ತಿಯನ್ನು ತಂದುಕೊಡ್ಲಿಕ್ಕಾಗಿ ನಮ್ಮ ಇಂದ್ರಿಯಗಳಲ್ಲೂ ಕೂಡ ನೀನೇ ಇದೆಯಾ ಅಂತ ಈ ರೀತಿಯಾಗಿ ಅನಂತ ರೂಪಗಳಿಂದ ಈ ಯಜ್ಞ ಅನ್ನೋದು ನಡೆಯುತ್ತೆ ಅಂತ ಯಜ್ಞದ ಅನುಸಂಧಾನವನ್ನು ಮಾಡಿದ್ರೆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ ಆ ಸುಧಾಮ ಕೃಷ್ಣನ ದರ್ಶನಕ್ಕಾಗಿ ದ್ವಾರಕೆಗೆ ಪ್ರಯಾಣ ಮಾಡೋ ಸಂದರ್ಭದಲ್ಲಿ ದಾರಿಯಲ್ಲಿ ಕಂಡ ಕಂಡ ಎಲ್ಲ ವಸ್ತುಗಳನ್ನು ಕೂಡ ಅನುಸಂಧಾನ ಮಾಡಿ ವ್ಯಾಪ್ತೋಪಾಸನೆಯನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಹೋದಂತೆ ಶುದ್ಧ ಜಲಗಳೆಲ್ಲ ನಮ್ಮ ಸುಗುಣ ಹರಿಯ ಚರಣಕ್ಕೆಂದ ಪದ್ಮಪುಷ್ಪ ಪಾರಿಜಾತ ಲಕ್ಷ್ಮಿಗೆಂದನು ಮಧ್ಯ ಮಾರ್ಗದಲ್ಲಿ ಬೆಳೆದ ಮರುಗಮಲಿಗೆ ಜಾಜಿ ಪದ್ಮನಾಭಗರ್ಪಿಸುತ್ತಾ ಮುಂದೆ ನಡೆದನು ಅಂತ ದಾಸರು ಹೇಳ್ತಾರೆ ಹಾಗೆ ಭೂಪನಿಗಾದರೂ ಬೇರೆ ಅಂದರೆ ಚಕ್ರವರ್ತಿಗಾದರೂ ಬೇರೆ ಶತ್ರುಗಳ ಭಯ ಅನ್ನೋದಿದೆ ಆದರೆ ದರಿದ್ರ ಮಾನವರಿಗೆ ದರಿದ್ರ ಅಂದರೆ ನಮ್ಮ ಹತ್ರ ಏನೂ ಇಲ್ಲ ಎಲ್ಲವೂ ನಿಂದೆ ಅಂತ ಹೇಳ್ತಿರೋದು ಆದ್ದರಿಂದ ದರಿದ್ರ ಅಂಥೇಳಿ ಅಂತಹ ಮಾನವರಿಗೆ ಮನುಷ್ಯನಿಗೆ ಯಾರು ಶತ್ರುಗಳು ಇರೋದು ಸಾಧ್ಯನೇ ಇಲ್ಲ ತನಗೆ ತಾನೇ ಶತ್ರು ಆಗಬೇಕಷ್ಟೆ ಅದೇ ಭಗವಂತನನ್ನು ಮರೆತಾಗ ಆ ರೀತಿಯಾಗಿ ಆಗುತ್ತೆ ಅದರಿಂದ ಪದೇ ಪದೇ ಮರೆಯದಲ್ಲೇ ಸ್ಮರಿಸು ಭಗವಂತನ ಅಂತ ದಾಸರು ಆದೇಶ ಮಾಡ್ತಾರೆ ಆಗ ಯಾರ ಭಯವೂ ಇಲ್ಲ ಅಷ್ಟೇ ಅಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅನ್ನೋ ಅಂತಃಶತ್ರುಗಳ ಬಾಧೆಯೂ ಕೂಡ ಜೀವನಿಗೆ ಇರೋದಿಲ್ಲ ಸರ್ವತ್ರ ವ್ಯಾಪ್ತವಾಗಿ ಇರ್ತಕ್ಕಂಥ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಾದರೆ ಅಂತಃಶತ್ರುಗಳ ಕಾಟವೂ ಇಲ್ಲ ಬಾಹ್ಯ ಶತ್ರುಗಳ ಕಾಟನೂ ಇಲ್ಲ ಆದ್ದರಿಂದ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ ಅಂತೇಳಿ ಯಾವಾಗ ವಸ್ತು ನನ್ನ ಅಂತ ಅಭಿಮಾನ ಮಾಡ್ತೀವೋ ಆಗ ನಮಗೆ ರಕ್ಷಣೆಯ ಜವಾಬ್ದಾರಿ ಎಲ್ಲ ಅದೇ ಇದು ಭಗವಂತನಿಗೆ ಸೇರಿದ್ದು ಅಂತ ಅವನಿಗೆ ನಮಗೆ ಭೋಗಕ್ಕೆ ಉಳಿಸ್ಬೇಕು ಅಂದರೆ ಉಳಿಸ್ತಾನೆ ಇಲ್ಲ ಅಂದರೆ ನಾಶ ಮಾಡಬೇಕು ಅಂತ ಅಂದರೆ ಅದನ್ನು ಅಪಹಾರ ಮಾಡ್ತಾನೆ ಅಷ್ಟೇ ಯಸ್ಯ ಅನುಗ್ರಹ ಮಿಚ್ಚಾಮಿ ತಸ್ಯ ವಿತ್ತಂ ಹಮ್ ಅಂತ ನಾವು ಭಗವಂತನ ಸ್ಮರಣೆಯನ್ನು ಮಾಡೋದನ್ನು ಮರೆತರೆ ನಮ್ಮಿಂದ ಅಪಹಾರ ಮಾಡೋದು ಯಾಕೆ ಅಂದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ವಸ್ತು ಕಳೆದಾಗ ತಾನೇ ತಾನಾಗಿ ಭಗವಂತನ ಸ್ಮರಣೆಯನ್ನು ಮಾಡ್ತೀವಿ ಸಂಕಟ ಆಗತ್ತೆ ಅವಾಗ ಸ್ಮರಣೆ ಮಾಡ್ತೀವಿ ಕೊನೆಗೆ ಕೈ ಮೀರಿ ಹೋದಾಗ ಕೃಷ್ಣಾರ್ಪಣ ಅಂತಲಾರ ಆ ಭಕ್ತ ಹೇಳಿ ಅಂತ ಆ ಪದಾರ್ಥಗಳ ವಿಯೋಗವನ್ನು ಜೀವನಿಗೆ ಮಾಡೋದು ಭಗವಂತ ಆದ್ದರಿಂದ ನಮ್ಮ ಜೀವನದಲ್ಲಿ ಶರೀರವನ್ನು ಮೊದಲು ಮಾಡಿ ಪ್ರತಿಯೊಂದು ಪದಾರ್ಥವನ್ನು ಭಗವಂತನಿಗೆ ಸಮರ್ಪಣೆ ಹವಿಸುವಂತ ಈ ರೀತಿಯಾಗಿ ಸಮರ್ಪಣೆ ಮಾಡಿ ಜೀವನವನ್ನು ನಡೆಸಿದ್ರೆ ಅಂತಹ ಬದುಕು ರಾಜನ ಬದುಕಿನಂಥ ವೈಭವದಿಂದ ಬದುಕ್ಬೋದು ನಿರ್ಭಯದಿಂದ ಬದುಕ್ಬೋದು ಆಗ ಜೀವನ ಅನ್ನೋದು ವೈಭವದಿಂದ ಸಾಗತ್ತೆ ಈ ರೀತಿಯಾಗಿ ಜೀವನ ಯಜ್ಞವನ್ನು ನಡೆಸಬೇಕು ಅನ್ನೋ ಅನುಸಂಧಾನವನ್ನು ಈ ಪದ್ಯದಲ್ಲಿ ದಾಸರು ತಿಳಿಸ್ಕೊಡ್ತಾರೆ ಶ್ರೀಕೃಷ್ಣ ಅರ್ಪಣ